वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे यो नित्यमच्युतपदाम्बुजयुग्मरुक्मव्यामोहतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये मातापिता युवतयस्तनया विभूतिः सर्वं यदेव नियमेन मदन्वयानाम् आद्यस्य न कुलपतेर्वकुलाभिरामं श्रीमत्तदङ्घ्रियुगणं प्रणमामि मूर्ध्ना भूतं सरश्च महदाह्वय भट्टनाथ श्रीभक्तिसारकुलशेखरयोगिवाहान् भक्ताङ्ग्रेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम् ಅಶಿಥಿಲಕರಣೆಸ್ಮಿನ್ ನಕ್ಷತಶ್ವಾಸವೃತ್ತೌ ನಿನ್ನೆ ದಶಕ ಮುಗಿಲಿಲ್ಲ ಅದಕ್ಕಾಗಿ ಮತ್ತೆ ಅದನ್ನೇ ಹತ್ತು ಶ್ಲೋಕಗಳನ್ನು ಓದಿ ಅದು ಎಲ್ಲಿ ನಿಲ್ಲಿಸಿದ್ದು ಅಲ್ಲಿಂದ ಮುಂದಕ್ಕೆ ಬೆಳೆಸೋಣ ಅಶಿಥಿಲಕರಣೆಸ್ಮಿನ್ ನಕ್ಷತಶ್ವಾಸವೃತ್ತೌ ವಪುಷಿ ಗಮನಯೋಗ್ಯೇ ವಾಸಮಾಸಾದಯೇಯಂ वृषगिरिकटकेषु व्यञ्जयत्सु प्रतीतैः मधुमथनदये त्वां वारिधाराविशेषैः मूवत्वने श्लोक अभिजितनिजयोगक्षेममात्मानभिज्ञम् गुणरवरहितं मां गोप्तु कामादये त्वम् पर्वतिचतुरैस्ते विभ्रमै श्रीनिवासे बहुमतिमनपायां विन्दति श्रीधरण्यो फलवितरणदक्षं पक्षपातानभिज्ञम् प्रगुणमनुविधेयं प्राप्य सहायं महतिगुणसमाजे मानपूर्वं दये त्वं प्रतिवदसि यथार्हं पाप्मनां मामकानां अनुभवितुमगौहं नालमगामि कालः प्रशमयितुमशेषं स्वयमिति दये त्वं श्रीकृतश्रीनिवासः शिथिलितभवभीतिः श्रेयसे जायसे नः अवतरणविशेषैः आत्मलीलापदेशैः ಅವಮತಿಮನುಕಂಪೇ ಮಂದಚಿತ್ತೇಷು ವಿಂದನ್ನೇ ವೃಷಭಶಿಖರಿನಾಥ ತ್ವನ್ನಿದೇಶೇನ ನೂನಂ ಭಜತಿ ಶರಣಭಾಜಾಂ ಭಾವಿನೋ ಜನ್ಮಭೇದಾನ್ ಪರಹಿತಮನುಕಂಪೆ ಭಾವಯಂತ್ಯಾಂ ಭವತ್ಯಾಂ ಸ್ಥಿರಮನುಪದಿಹಾರ್ಧಂ ಶ್ರೀನಿವಾಸೋ ದಧಾನಃ ललितरुचिषु लक्ष्मीभूमिनीळासु नूनं प्रथयति बहुमानं तत्प्रतिच्छन्दबुद्ध्या वृषगिरिसविधेषु व्याजतो वासभाजां दुरितकलुषतानां दूयमानादये त्वम् करणविलयकाले कान्तिशीकस्मृतीनां ಸ್ಮರಯಸಿ ಬಹುಲೀಲಂ ಮಾಧವಂ ಸಾವಧಾನ ದಿಶಿ ದಿಶಿ ಗತಿವಿದ್ಭಿರ್ದೇಶಿಕೈರ್ನೀಯಮಾನ ಸ್ಥಿರತರಮನುಕಂಪೇಸ್ತ್ಯಾನಲಗ್ನಾ ಗುಣೈಸ್ತ್ವಂ ಪರಿಗತವೃಷಶೈಲಂ ಪಾರಮಾರೋಪಯಂತಿ ಭವಜಲಧಿಗತಾನಾಂ ಪೋತಪಾತ್ರೀ ಭವಿತ್ರೀ परिमित फल संगात प्राणि न किं पचाना निगम विपणि नित्य निगमविपणिमध्ये प्रसदन मनुकंपे प्राप्तवत्या भवत्या हरिनीलं व्यञ्जितं निर्विशन्ति त्वयि बहुमतिहीनः श्रीनिवासानुकम्पे ಜಗತಿ ಮಿಹಾನ್ಯಾಂ ದೇವಿ ಸಮನ್ಯತೆಯ ಸಕಲು ವಿಬುಧ ಸಿಂಧೌ ಸನ್ನಿಕರ್ಷೇ ವಹಂತ್ಯ ಶಮಯತಿ ವಿಕೃಷ್ಣಾವೀಚಿಕಾಭಿಃ ಪಿಪಾಸಾಂ ಶ್ರೀಮತೇ ನಿಗಮಂತ ಮಹಾದೇಶಿಕಾಯ ನಮಃ ಎಲ್ಲರಿಗೂ ನಮಸ್ಕಾರಗಳು ಈ ದಶಕ ಮುಗಿದರೆ ಇವತ್ತು ಮುಂದಿನ ಇನ್ನು ಹತ್ತು ಪದ್ಯಗಳನ್ನು ಓದಿ ತೋರಿಸ್ತೇನೆ ಈಗ ಹಾಡಿದ ರಾಗ ಷಣ್ಮುಖ ಪ್ರಿಯ ಅಂತ ಹೆಸರು ಇದಕ್ಕೆ ಈ ಹೊತ್ತಿಗೆ ಹಾಡಬೇಕಾದ ರಾಗ ಅದು ಒಂದೊಂದು ರಾಗದಲ್ಲಿ ಒಂದೊಂದು ದಿವ್ಯ ಗುಣ ಅದೇ ಕರಗಿಸುತ್ತೆ ಕರಹರ ಪ್ರಿಯ ನಿನ್ನೆ ಶಿವರಂಜಿನಿ ರಾಗದಲ್ಲಿ ಆಯಿತು ನಿನ್ನೆ ಹಾಡಿದ ರಾಗ ಶಿವರಂಜಿನಿ ರಾಗದ ಹೆಸರು ಆಚಾರ್ಯರು ಸಂಗೀತವನ್ನು ಚೆನ್ನಾಗಿ ಬಲ್ಲವರು ನಾಟ್ಯವನ್ನು ಬಲ್ಲವರು ಪ್ರಕ್ರಿಯೆಗಳನ್ನು ತೋರಿಸಿದವರು ಅವರ ಕಾವ್ಯಗಳನ್ನು ಅವರಿಗೆ ಇಷ್ಟವಾದ ರಾಗದಲ್ಲಿ ಓದು ತೋರಿಸೋದಕ್ಕಿಂತ ಹೆಚ್ಚಿನ ಕೈಂಕರ್ಯ ಇರಲಾರದು ಅಂತ ಭಾವನೆ ಮಾಡಿಕೊಂಡಿದ್ದೇನೆ ತಮಗೆಲ್ಲರಿಗೂ ಸಂತೋಷವಾಗಲಿ ತೃಪ್ತಿಯಾಗಲಿ ನಿನ್ನೆ ದಿವಸ ಭಗವಂತನ ಲೀಲಾವಿಲಾಸದಲ್ಲಿ ದಯಾದೇವಿ ಎಂತಹ ಅದ್ಭುತ ಕೆಲಸವನ್ನು ಮಾಡ್ತಾಳೆ ಎನ್ನುವುದಕ್ಕೆ ಒಂದು ನಿದರ್ಶನವಾಗಿ ಈ ಕೋರ್ಟಲ್ಲಿ ನ್ಯಾಯ ವಿತರಿಸುವಾಗ ಅಪರಾಧಿಗಳನ್ನು ಕರ್ಕೊಂಡು ಬಂದು ನಿಲ್ಲಿಸಿ ನೀ ಮಾಡಿದ ತಪ್ಪುಂಟೆ ಅಂತ ಕೇಳುವುದು ಅವನು ತಪ್ಪಿದೆ ಅಂತ ಒಪ್ಪಿಕೊಳ್ಳುವುದು ಅವನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಅಂತ ಜೋರಿಗಳೆಲ್ಲ ಒಂದು ಕಡೆ ಕೂತು ತೀರ್ಮಾನ ಮಾಡುವುದು ಅವನು ಅಳ್ತಾನೆ ತಪ್ಪು ಮಾಡಿದ್ದೆ ನಿಜ ಕ್ಷಮೆಯೇ ಇಲ್ಲವೇ ಎಂಥ ತಪ್ಪಿಗೂ ಕ್ಷಮೆಯುಂಟು ಮನುಷ್ಯ ಲೋಕದಲ್ಲಿ ಭಗವಂತನ ಕೋರ್ಟಲ್ಲಿ ದಯ ಇಲ್ಲವೇ ಅಂತ ಕೇಳುವಾಗ ಮೈಲಾರ್ಡ್ ಅಂತ ಬರುತ್ತಾಳೆ ದಯಾದೇವಿ ಮತ್ತೊಂದು ಕಡೆಯಿಂದ ಪ್ರಭು ಅವನು ತಪ್ಪು ಮಾಡಿದ್ದಾನೆ ನಿಜ ಒಪ್ಪಿಕೊಳ್ತಾ ಇದ್ದಾನೆ ಪ್ರಾಯಶ್ಚಿತ ಮಾಡಿಕೊಂಡಿದ್ದಾನೆ ತಪ್ಪು ಅಂತ ಒಪ್ಪಿಕೊಂಡ ಮೇಲೆ ಮುಗಿದೋಯಿತು ಅಂಥವನನ್ನು ನಾವು ಶಿಕ್ಷೆ ಮಾಡಬಾರದು ಬಿಟ್ಬಿಡಬೇಕು ಎಂಬುದಾಗಿ ವಕಾಲತ್ತು ವಹಿಸ್ತಾಳೆ ಸಕಲ ಜೀವರಾಶಿಗಳಿಗೆ ಆಶೋತ್ತರವನ್ನು ತೋರಿಸ್ತಕ್ಕಂಥ ಶ್ಲೋಕ ಆಚಾರ್ಯರ ಸ್ತೋತ್ರ ಗ್ರಂಥಗಳಲ್ಲೆಲ್ಲ ಮೂರ್ಧನ್ಯವಾದದ್ದು ಈ ಪ್ರಸಂಗ ಈ ದಶಕ ನೆನ್ನೆ ಹೇಳಿದ್ದನ್ನು ಮತ್ತೆ ಹೇಳೋದಕ್ಕೆ ವೇಳೆ ಇಲ್ಲ ನಮ್ಮ ಸ್ನೇಹಿತರು ಒಬ್ಬರೂಪಕ್ಕೆ ಬಂದಿದ್ದಾರೆ ಅವರಿಗೆಲ್ಲ ತಿಳಿಸಬೇಕು ಹಿಂದೆ ಎಲ್ಲ ಪ್ರಯಾಣ ಮಾಡುವಾಗೆಲ್ಲ ಹೇಳಿದ್ದೇವೆ ಆದರೆ ನಾವು ಪಟ್ಟ ಅನುಭವವನ್ನು ಅವರು ಏಳು ದಿವಸ ಕಳೆದುಕೊಂಡ್ರಲ್ಲ ನನಗೆ ಬಹಳ ದುಃಖವಾಗ್ತಾ ಇದೆ ಟೇಪನ್ನು ಕೊಡ್ತೇನೆ ಅವರಿಗೆ ಯೋಗ ಕ್ಷೇಮ ಮಹಾತ್ಮಾನ ವಿಜ್ಞಂ ಅದನ್ನು ಎರಡನೇ ಶ್ಲೋಕದಲ್ಲಿ ಹೇಳಿ ತೋರಿಸಿದವು ಒಪ್ಕೊಳ್ತಾ ಇದ್ದಾನೆ ಅಪರಾಧಿ ನಾ ಮಾಡಿದ ತಪ್ಪು ಅಂತ ಒಪ್ಕೊಂಡ ಮೇಲೆ ಒಪ್ಕೊಳ್ಳೋದು ಅಷ್ಟೇ ಇಲ್ಲ ಇನ್ನು ಮೇಲೆ ಮಾಡೋದಿಲ್ಲ ನಾನು ಪಶ್ಚಾತ್ತಾಪವೇ ಈ ಹ್ಯಾಸ್ ಎ ಟರ್ನಿಂಗ್ ಪಾಯಿಂಟ್ ಇನ್ನೇನು ಶಿಕ್ಷೆ ಮಾಡ್ತೀರಿ ಅವನಿಗೆ ಇನ್ನು ಮಾಡೋದಿಲ್ಲ ಅಂತ ಬಿಟ್ಟು ನೋಡಿ ಇವತ್ತು ಮರಣದಂಡನೆಯನ್ನು ತಪ್ಪಿಸಬೇಕು ಇಡೀ ವಿಶ್ವದಲ್ಲಿ ಪ್ರಯತ್ನ ನಡೀತಾ ಇದೆ ಒಬ್ಬ ಅತಪ್ ಮಾಡಿದ್ದಾನೆ ನಿಜ ಅವ್ನು ಕೊಲ್ಲೋದ್ರಿಂದ ಏನು ನೀವು ಸಾಧನೆ ಆಯಿತು ಸತ್ತವ್ರು ಬರ್ತಾರೆ ಯಾವ ಕೈಯಲ್ಲಿ ಸತ್ತವರು ಅವನ ಮನಃ ಪರಿವರ್ತನೆ ಆಗಬೇಕು ಅವನನ್ನು ಒಳ್ಳೆ ದಾರಿಯಲ್ಲಿ ಹಾಕಬೇಕು ಅವನು ತಿದ್ದುಕೊಳ್ಳದೇ ಇದ್ರೆ ಬೇರೆ ವಿಷಯ ಹೌದು ನಾ ಮಾಡಿದ್ದೇನು ತಪ್ಪು ಅಂತ ಕೇಳೋ ಏನು ಬೇಕಾದ್ರು ಮಾಡಿ ಅಂಥವ್ರು ಮರಣದಣ್ಣೆ ಎಲ್ಲ ಇನ್ನು ಹತ್ತು ಸಲ ಕೊಡಿ ಬೇಡ ಅನ್ನೋದಿಲ್ಲ ಪ್ರಪತ್ತಿ ಮಾಡುವ ಕಾಲದಲ್ಲಿ ಪ್ರಪತ್ತಿ ಎನ್ನುವುದೇ ಸರ್ವಪ್ರಾಯಶ್ಚಿತ್ತ ಇವತ್ತು ಮುಂದಿನ ದಶಕದಲ್ಲಿ ಅದೇ ವಿಷಯ ನಾನು ಮಾಡಿ ತಪ್ಪಾಯಿತು ಇನ್ನು ಮೇಲೆ ಮಾಡೋದಿಲ್ಲ ಅನುಕೂಲವಾಗಿ ನಡ್ಕೊಳ್ತೇನೆ ಪ್ರತಿಕೂಲತ್ವವನ್ನು ಬಿಟ್ಟುಬಿಟ್ಟೆ ನನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ನನಗೆ ಬೇರೆ ಏನೂ ಇಲ್ಲ ಅತ್ಯಂತ ಕೃಪಣನಾಗಿದ್ದೇನೆ ಇದು ನನ್ನನ್ನು ನಿನ್ನ ಪಾದದಲ್ಲಿ ಒಪ್ಪಿಸಿಬಿಟ್ಟಿದ್ದೇನೆ ಪ್ರಭು ನನ್ನನ್ನು ಕಾಪಾಡಬೇಕು ಅಂತ ಕೇಳಿದ ಮೇಲೆ ಭಗವಂತ ಅದಕ್ಕೆ ದಯೆ ತೋರಿಸದೇ ಇದ್ದರೆ ಭಗವಂತನಲ್ಲಿ ಪ್ರೀತಿ ಹೋಗಿಬಿಡುತ್ತೆ ಅದು ಯೋಗ ಅವಿದಿತನಿಜಯೋಗಕ್ಷೇಮಂ ಆತ್ಮಾನಭಿಜ್ಞಂ ಮೂವತ್ತೆರಡನೇ ಶ್ಲೋಕ ನನ್ನ ಯೋಗ ನನ್ನ ಕ್ಷೇಮ ನನಗೆ ಗೊತ್ತಿಲ್ಲ ಪ್ರಭು ಹಿತ ನನಗೆ ಗೊತ್ತಿಲ್ಲ ಆತ್ಮತತ್ವವು ನನಗೆ ಗೊತ್ತಿಲ್ಲ ಗುಣಲವರಹಿತಮ್ಮ ಗೊತ್ತು ಕಾಮಾದಯೇ ತ್ವ ತಾಯಿ ಇಂಥ ನನ್ನನ್ನು ಕಾಪಾಡಬೇಕು ಅಂತ ನೀವು ಬಂದಿದ್ದೀಯೇ ಕೋರ್ಟ್ಗೆ ಯಾವ ತಾಯಿ ತಾನೇ ಮಗ ಸಾಯೋದನ್ನು ಇಷ್ಟಪಡ್ತಾಳೆ ಮಗು ತಪ್ಪು ಮಾಡಿತು ನಿಜ ಏನು ಆಗ ಹೋಯಿತು ಅನರ್ಥ ಅವನು ಸರಿದಾರಿಗೆ ತಂದುಕೋಬೇಕು ಅನ್ನೋದೇ ತಾಯಿ ಹೃದಯ ಭಗವಂತನನ್ನ ತಾಯಿ ಅಂತ ಕಾಣದೇ ಇರುವವರ ಮತಗಳಲ್ಲಿ ದಯೆಗೆ ಅರ್ಥವಿಲ್ಲ religions which do not look upon God as mother have no place for mercy like Islam or Christianity ಕ್ರಿಶ್ಚಿಯಾನಿಟಿಯಲ್ಲಿ ಅದು ಬೇರೆ ಬೇರೆ ಪ್ರದೇಶ ಆಫ್ರಿಕಾ ಏಷ್ಯಾ ಮೈನರ್ ಪರ್ಷಿಯಾ ಅಲ್ಲೆಲ್ಲ ಹರಡುವಾಗ ಭಾರತೀಯ ಧರ್ಮಗಳು ಅಲ್ಲಿ ಇದ್ದ ಪ್ರಯುಕ್ತ ಮಾತೃಪೂಜಾ ಇದ್ದ ಪ್ರಯುಕ್ತ ಅವರು ಮದರ್ ತತ್ವವನ್ನು ಒಪ್ಪಿಕೊಂಡು ಮೇರಿ ಎನ್ನುವುದನ್ನು ಮಾಡಿದರು ಕ್ಯಾಥಲಿಕ್ಸು ಪ್ರಾಟೆಸ್ಟೆಂಟ್ರು ಒಪ್ಪೋದಿಲ್ಲ ದೇವ್ರಿಗೆ ತಾಯಿ ಅಂದ್ರೇನು ದೇವ್ರಿಗೆ ತಂದೆ ಅಂದ್ರೇನು ಈ Catholicism is very deeply affected by Hinduism ಅವರು ಹಿಂದಕ್ಕೆ ಹೋದರು ಮುಸಲ್ಮಾನರಲ್ಲಿ ತಾಯಿ ಕಾನ್ಸೆಪ್ಟ್ ಇಲ್ಲ ಅದು ಹೊಡಿ ಬಡಿ ಕೊಲ್ಲು ನಮ್ಮ ಮನಸ್ಸು ತುಂಬ ಚುಚ್ಚುತ್ತೆ They can never look upon mother ತ್ವಮೇವ ಮಾತಾ Tvameva mata ತ್ವಮೇವ tvameva. Model tai. Tvameva mata chapita tvameva. ತ್ವಮೇವ ಬಂಧುಶ್ಚ ಗುರುಸ್ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ನೀನು ನನಗೆಲ್ಲವೂ ಭಗವದ್ಗೀತೆಯಲ್ಲಿ ಅರ್ಜುನ ಪ್ರಪತ್ತಿಯನ್ನು ಮಾಡ್ತಾನೆ ಪ್ರಪತ್ತಿ ಎನ್ನುವುದಕ್ಕಿಂತ ಮಹಾಪ್ರಾಯಶ್ಚಿತ್ತವಿಲ್ಲ ಆದರೆ ಪ್ರಪತ್ತಿಯಲ್ಲಿ ವಿಶ್ವಾಸ ಬರುವುದೇ ಬಹಳ ಆಶ್ಚರ್ಯ ನಂಬಿಕೆ ಬರೋದಿಲ್ಲ ಇಷ್ಟೆಲ್ಲ ಪಾಪ ಮಾಡಿದ್ದೇನೆ ತಪ್ಪಾಯಿತು ಅಂತ ಹೇಳಿಬಿಟ್ರೆ ಹೇಗೆ ಕ್ಷಮ ಮಾಡ್ತಾನೆ ದೇವರು ಕ್ಷಮಾ ಸ್ವಭಾವ ನಿಮಗೆ ಗೊತ್ತಿಲ್ಲ ದಯಾ ಸ್ವಭಾವ ಗೊತ್ತಿಲ್ಲ ದಯಾದೇವಿ ಇದನ್ನೇ ಹೇಳಿದಳು ಭಗವಂತನಿಗೆ ಅವಳು ಮಾಡಿದ ಆರ್ಗ್ಯುಮೆಂಟ್ ಯಾವುದು ಭಗವಂತನ ದೇವಿಯರು ಶ್ರೀ ಭೂ ನೀಳಾದೇವಿಯರು ಒಂದು ಕಡೆ ನಿಂತಿದ್ದಾರೆ ಸತ್ಯಜ್ಞಾನ ಮೊದಲಾದ ಭಗವಂತನ ಗುಣಗಳು ಒಂದು ಕಡೆಯಲ್ಲಿ ನಿಂತಿವೆ ಜೂರಿಗಳು ಅವನು ತಪ್ಪು ಮಾಡಿದ್ದಾನೆ ಸ್ವಾಮಿ ಶಿಕ್ಷೆ ಆಗಲೇಬೇಕು ಅವರೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಅದೇ ಜಪವನ್ನು ಹೇಳ್ತಿದ್ದಾರೆ ದಯಾದೇವಿ ಹೇಳಿದಳು ನೀವೇನು ಹೇಳಿದ್ರಿ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಾಂ ಯೋಗಕ್ಷೇಮಂ ವಹಾಮ್ಯಹಂ ಸ್ವಾಮಿ ನೀಡಿದಾನೆ ಸೊ ನೀರಿಂದ ವಾರ್ತೆಯೇ ನೀವೇ ತಾನೇ ಹೇಳಿದ್ರಿ ಈ ಶ್ಲೋಕವನ್ನು ಗೀತೆಯಲ್ಲಿ ಈ ಶ್ಲೋಕ ಹೇಳಿ ನೀವು ಅಂತ ಅರ್ಜುನ ಹೇಳಿದ್ನೆ ಪ್ರೆಷರ್ ಮಾಡಿದ್ನೆ ಧೃತರಾಷ್ಟ್ರ ಹೇಳಿದ್ನೆ ಅರ್ಜುನ ನೆಪ ಮಾಡ್ಕೊಂಡು ಹೇಳಿದ್ರಿ ನಿಮ್ಮ ಕಳ್ಳಾಟ ಸಾಕು ಇಡೀ ಲೋಕಕ್ಕೆ ಹೇಳಿದ್ದೀರಿ ಅನನ್ಯಾ ಅಯ್ಯೋ ಬೇರೆ ಗತಿ ಇಲ್ಲದೆ ಇದ್ದವರು ಚಿಂತೆಯಂತೋ ಮಾಂ ಅದೇ ಪ್ರಾಶ್ಚಿತ್ತ ಏ ಜನಾ ಜಂತುಗಳು ಜನರ ಮರಣ ಚಕ್ರದಲ್ಲಿ ಸಿಕ್ಕಿ ಕೀಲಿನಲ್ಲಿ ಒದ್ದಾಡುವವರು ಪರ್ಯುಪಾಸತೆ ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋ ಮುಖಂ ಎಷ್ಟು ಯಜ್ಞಗಳಲ್ಲಿ ನನ್ನನ್ನು ಪೂಜಿಸ್ತಾರೆಯೋ ಅರ್ಜುನ ನಾನಾ ರೂಪದಲ್ಲಿ ಪೂಜಿಸ್ತಾರೆ ಯಾ ನಾನಾ ದೇವತಾ ರೂಪದಲ್ಲಿ ಎಲ್ಲವೂ ಬಂದು ನನ್ನಲ್ಲಿಯೇ ಸೇರುತ್ತೆ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಆಯಿತಲ್ಲಿ ಪ್ರಾಯಶ್ಚಿತ್ತ ತಪ್ಪಾಯಿತು ತಪ್ಪಾಯಿತು ದಾರಿಗೆ ಬಂದ ಅವನು ನಿತ್ಯವೂ ನನ್ನಲ್ಲಿಯೇ ಮನಸ್ಸಿಟ್ಟಿದ್ದಾನೆ ಪ್ರೀತಿ ಮಾಡ್ತಾನೆ ಅಭಿಯುಕ್ತಾರಾಮ್ ಈ ಅಭಿಯುಕ್ತಿ ಶಬ್ದ ಭಕ್ತಿಗೆ ಪರ್ಯಾಯ ತಪ್ಪು ಮಾಡಿದವನು ನೀ ತಪ್ಪು ಮಾಡಿದೆ ತಪ್ಪು ಮಾಡಿದೆ ಅದನ್ನೇ ಹೇಳಿ ಹೇಳಿ ಸಾಯಿಸೋದಲ್ಲ ಅವನ ಪಾಪ ಎಲ್ಲ ನಿಮಗೆ ಬರುತ್ತೆ ಹಾಗೆ ಮಾಡೋದಾದರೆ ದಾರಿಗೆ ಬಂದನಲ್ಲ ಅವನು ನಿತ್ಯ ಅಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ನೀ ತಾನೇ ಹೇಳಿದ್ರಿ ಸ್ವಾಮಿ ದಯಾದೇವಿ ಕೇಳಿದ್ಲು ಶ್ರೀದೇವಿ ಭೂದೇವಿ ದೇವಿಯರು ಹಬ್ಬ ನಮಗೆ ಹೆದರಿಕೆ ಹೇಳೋದಕ್ಕೆ ಭಗವಂತನಿಗೆ ಸಾರ್ವಭೌಮ ಒಬ್ಬಳು ಬಂದು ಹೇಳಿದ್ದಲ್ಲ ಸಭೆಯಲ್ಲಿ ಯೋಗಕ್ಷೇಮ ನೀವೇ ನೋಡ್ಕೋತೀರಿ ಅಂತ ಹೇಳಿದ ಮೇಲೆ ಯೋಗಕ್ಷೇಮದ ಭಾರವನ್ನು ಅವನು ಬಿಟ್ಟ ಪ್ರಪತ್ತಿ ಮಾಡಿದವನು ದೋಣಿಯಲ್ಲಿ ಕೂತ್ರಿ ದೋಣಿಯವನು ನಡೆಸ್ತಾನೆ ಟಿಕೆಟ್ ತಗೊಂಡಿದ್ದೀರಿ ದೋಣಿಯವನು ನಡೆಸ್ತಾನೆ ನೀವು ನಿದ್ದೆ ಮಾಡ್ತೀರಿ ನೀವು ಟಿಕೆಟ್ ತಗೊಂಡಿದ್ರಿ ದೋಣಿಲಿ ಕೂತಿದ್ದೀರಿ ದೋಣಿಯಲ್ಲಿ ಒಂದು ಸಣ್ಣ ತೂತಿದೆ ಅಕಸ್ಮಾತ್ ಮುಳುಗಿದ್ರು ಮುಳುಗಬಹುದು ಅಂತ ಅವನು ಹೇಳಿದ್ರೆ ಯಾರು ಆ ದೋಣಿಯಲ್ಲಿ ಯೋಚನೆ ಮಾಡಿ ಯೋಗಕ್ಷೇಮಂ ವಹಾಮ್ಯಹಂ ಅಹಂ ಹೇಳಿದ್ದೀರಿ ಅಹಂತ್ವ ಸರ್ವಪಾಪೇಭ್ಯೋ ಎನ್ನ ಸಾಮಾನ್ಯಮಾನ ಅಹಮ ಇದೆ ವೇದಾಂತೇಶಗಳು ಚರ್ಮಶ್ಲೋಕಾಧಿಕಾರದಲ್ಲಿ ಅಹಂ ಭಗವಂತನ ಅಹಂ ಅದು ಸಾಮಾನ್ಯವಾದ ನಮ್ಮ ನಿಮ್ಮ ಗೊಡ್ಡ ಅಹಂ ಅಲ್ಲ ಶರೀರಾಭಿಮಾನದ್ದಲ್ಲ ಇಂದ್ರಿಯಗಳಿಂದ ಬಂದದ್ದಲ್ಲ ಕಾಮಕ್ರೋಧದಿಂದ ಬಂದದ್ದಲ್ಲ ಜಗದೇಕ ಸ್ವಾಮಿಯವನು ಏಷ ಸರ್ವಭೂತಾಂತರಾತ್ಮ ತಪಾತ್ಮ ದಿವ್ಯೋ ದೇವ ಏಕೋ ನಾರಾಯಣ ಕರ್ತುಂ ಅಕರ್ತುಂ ಮನ್ಯತಾ ಕರ್ತುಂ ಅಷ್ಟು ಶಕ್ತಿ ಇರ್ತಕ್ಕವನು ಒಬ್ಬ ಸಾಮಾನ್ಯ ಪಾಪಿಯ ಪಾಪವನ್ನು ನೀಗಲಾರನೆ ಯೋಗಕ್ಷೇಮಂ ವಹಾಮ್ಯಹಂ ನೀವು ಹೇಳಿದ್ರಿ ಅಂತ ಅವನು ಸುಮ್ಮನೆ ಕೂತಿದ್ದಾನೆ ತಪ್ಪು ಮಾಡಿದೇನೆಯ ಮೂಗು ಬಸವನಾಗ ಹೌದು ಅಂತಾನೆ ಇನ್ನೇನು ಹೇಳ್ತಾನೆ ಅವನು ಮಾಡಲಿಲ್ಲ ಅಂತ ಹೇಳಿ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಈ ಕೂಟ ಕೂಟಯುಕ್ಕೆ ಲಾಯರ್ಗಳು ಯಾರು ಇಲ್ಲ ಪ್ರಭು ನಾನೇ ಬಂದಿದ್ದೇನೆ ನಿಮ್ಮ ಪತ್ನಿ ಇರಬಹುದು ನಲ್ಲಿ ನಾನು ಅವನ ಪರವಾಗಿ ನಿಂತಿದ್ದೇನೆ ಅವಿಜಿತ ನಿಜ ಯೋಗ ಕ್ಷೇಮಂ ಆತ್ಮಾನಭಿಜ್ಞಂ ಶರಣಾಗತಿ ಯಾರು ಮಾಡ್ತಿದ್ದಾರೆ ಇಲ್ಲಿ ಆತ್ಮತತ್ವ ಗೊತ್ತಿಲ್ಲದೆ ಇದ್ದವರು ನೀವೆಲ್ಲ ಸರ್ವಜ್ಞರಾಗಿದ್ದವರೇ ಮೋಕ್ಷಕ್ಕೆ ಹೋಗೋದಾಗಿದ್ರೆ ನಿಮ್ಮ ಇಷ್ಟದಂತೆ ನಿಮ್ಮ ಶ್ರಮದಂತೆ ಹೋಗೋದಿದ್ರೆ ಆಗ ಭಗವಂತ ಯಾತಕ್ಕೆ ಬೇಕು ಜೈನ ಧರ್ಮ ಇದೆ ಬೌದ್ಧ ಧರ್ಮ ಇದೆ ನಮಗೇನು ಗೊತ್ತಿಲ್ಲ ಅನ್ನೋರು ಗಲ್ವೆ ದಾರಿ ತೋರಿಸುವುದು ಬದ್ರಿ ಕ್ಷೇತ್ರ ಯಾತ್ರೆ ನಿಮಗೆ ಗೊತ್ತ ಜಾರಿ ಗೊತ್ತಾ ಯಾರೋ ಕರ್ಕೊಂಡು ಹೋಗ್ತಾರೆ ಡೆಲ್ಲಿ ತನಕ ವಿಮಾನದಲ್ಲಿ ನೀವು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತೀರಿ ಅಲ್ಲಿಂದ ಆಚೆಗೆ ಯಾರೋ ಬಸ್ ಏರ್ಪಡಿಸ್ತಾರೆ ಬದ್ರಿ ನಾರಾಯಣನ ಪಾದ ತನಕ ಕರ್ಕೊಂಡು ಹೋಗ್ತಾರೆ ಈ ಪ್ರಪಂಚಲ್ಲೇ ಯೋಚನೆ ಮಾಡಿ ಪ್ರಪತಿಯಲ್ಲವೇ ಇದು ಬಸ್ನವನು ಕರ್ಕೊಂಡು ಹೋಗ್ತಾನೆ ವಿಮಾನದವನು ಕರ್ಕೊಂಡು ಹೋಗ್ತಾರೆ ಹಣ ಇಲ್ಲದೆ ಇದ್ರೆ ಯಾರೋ ಹಾಕ್ತಾರೆ ನೀವು ಅಖಂಡವಾಗಿ ಹರಿನಾಮ ಕೀರ್ತನೆಯನ್ನು ಮಾಡ್ತಾ ಚಿಂತನೆಯನ್ನು ಮಾಡ್ತಾ ಇರುವಂತೆ ಆ ಪ್ರಪ ನನಗೆ ನಿರ್ಭರೋ ನಿರ್ಭಯೋಸ್ಮಿ ಅಂತ ಹೇಳಿಸಿಬಿಟ್ಟು ನನಗೆ ಭಾರ ಇಲ್ಲ ನನಗೆ ಭಯ ಇಲ್ಲ ಒಬ್ಬ ಪ್ರಪತ್ತಿ ಮಾಡಿದರೆ ಬರಬೇಕಾದ ಭಾವ ಇದು ನಾ ಕಸಕಿ ಕಸಕಿ ಕೇಳ್ತೀನಿ ಎಷ್ಟೋ ಮಠಗಳಲ್ಲಿ ಕೇಳ್ತೇನೆ ಏನಪ್ಪಾ ಇದು ಮೆಕ್ಯಾನಿಕಲ್ ಆಪರೇಷನ್ ಮಾಡ್ತೀರಿ ಒಬ್ಬ ಪ್ರಪತ್ತಿ ಮಾಡಿದರೆ ಅವನಿಗೆ ನನ್ನ ಇನ್ಮೇಲೆ ನನಗೆ ಸಂಸಾರದ ಭಾರವಿಲ್ಲ ಯಾರಿಂದಲೂ ಭಯವಿಲ್ಲ ಅನ್ನೋ ಭಾವ ಬರೋ ತನಕ ನೀವು ಉಪದೇಶ ಮಾಡಬೇಕು ಒಬ್ಬ ಆಸ್ಪತ್ರೆಗೆ ಹೋದ ಏನೋ ಒಂದು ರೋಗ ಇತ್ತು ಅಪೆಂಡಿಸೈಟಿಸು ಈ ಪ್ರೊಟ್ರೂಷನ್ ಗ್ಲ್ಯಾಂಡು ಮತ್ತೊಂದು ಹೇಳ್ತಾರೆ ಆಪರೇಷನ್ ಆಯಿತು ಆಪರೇಷನ್ ಆಯಿತಾ ಅಂತ ಹೇಳ್ತಾನೆ ಪೇಷಂಟು ಎಡಗಣ್ಣ ಆಪರೇಷನ್ ಆಯಿತು ನನಗೆ ಬಹಳ ಒಳ್ಳೆ ಡಾಕ್ಟರ್ ಶ್ರೀಧರ್ ಅಂತ ಇಲ್ಲಿ ಮಲ್ಲೇಶ್ವರದಲ್ಲಿ ಏನೋ ಮಾಡಿದ್ರು ಆಯಿತು ಎರಡು ನಿಮಿಷ doctor Sridhar where is he I am here sir when are you going to replace the lens sir it is already replaced ಕಣ್ಬಿಡು ಅಯ್ಯೋ ಈ ಕಣ್ಬಿಡು ಹಾಗಿಲ್ಲ ಇನ್ನೊಂದು ಅರ್ಧ ಗಂಟೆ ಆಗಬೇಕು ನಿಮಗೆ ಅಪಾರ ವಿಶ್ವಾಸ ಅವರ ಚಿಕ್ಕ ವಯಸ್ಸಿನವರು ಪಾಪ ಇನ್ನೊಂದು ಕಣ್ಣು ಆಪರೇಷನ್ ಮಾಡಿಸ್ಬೇಕು ಕೃಷ್ಣಮಾಚಾರ ಪರಿಚಯ ಮಾಡಿಸಿಕೊಟ್ರು ಕಣ್ಣಲ್ಲಿ ಒಳಗಿರೋ ಲೆನ್ಸ್ ತೆಗೆಯೋದಂದ್ರೇನು ಹಾಕೋದಂದ್ರೇನು ಮತ್ತೆ ಕಣ್ಣು ದೃಷ್ಟಿ ಕೊಡೋದಂದ್ರೇನು ಅದು ಅವರು ಕಲ್ತಿದ್ದಾರೆ ಅದು ಅವರ ಕಸುಬು ಪಾಪದಿಂದ ಒಬ್ಬನನ್ನು ಬಿಡಿಸೋದು ದೇವರ ಕರ್ತವ್ಯ ನನ್ನ ಕರ್ತವ್ಯ ಅಲ್ಲ <coughs> ಆಸ್ಪತ್ರೆಯಿಂದ ಬಂದ ಮೇಲೆ ನನಗೆ ಹೇಗಿರಬೇಕು ಐ ಫೀಲ್ ಲೈಟ್ ಆಪರೇಷನ್ ಆ ಜಾಗದಲ್ಲಿ ನನಗೆ ನೋವಿಲ್ಲ ನಾ ಸುಖವಾಗಿ ಊಟ ಮಾಡಬಲ್ಲೆ ಆಪರೇಷನ್ ಆಗಿ ಏಳನೇ ದಿವಸಕ್ಕೆ ನಾನು ಪ್ರವಚನವನ್ನು ಮಾಡಿದೆ ಮೈಸೂರಿನಲ್ಲಿ I rank of the doctor and set the credit goes ಕಣ್ಣು ಊತ ಇಲ್ಲ ಮತ್ತೊಂದಿಲ್ಲ ಏನೂ ಇಲ್ಲ ಸ್ಫುಟವಾಗಿ ಕಾಣಿಸ್ತಾ ಇತ್ತು ಪ್ರಪತ್ತಿ ಅನ್ನೋದು ಒಂದು ಆಪರೇಷನ್ ನಮ್ಮಲ್ಲಿರುವ ಪಾಪಗಳನ್ನೆಲ್ಲ ತೆಗೆದು ರಾಶಿ ಹೊರಗಡೆ ಹಾಕ್ಬಿಡ್ತಾರೆ ಭಗವಂತ ಪಾವಂಗಳನ್ನಿಲ್ಲವೇ ಶಾಪ മേൽ ಶಾಪಮಿಳಿಂದೇಲೋರೆಂಬಾವಾಯ್ ಹತ್ತಿಯ ಮೂಟೆಯನ್ನು ಅಗ್ನಿಯಲ್ಲಿ ಹಾಕಿದರೆ ಒಂದು ಕಿಡಿ ಹೇಗೆ ಸುಟ್ಟು ಬಿಡಬಲ್ಲದೋ ಇದು ಚಾಂದೋಗ್ಯ ಉಪನಿಷತ್ತಲ್ಲಿ ಕೊಡುವಂತಹ ಉದಾಹರಣೆ ಅಗ್ನಿಯ ಶಕ್ತಿ ಹತ್ತಿ ಮೂಟೆಯ ಶಕ್ತಿ ನೋಡಿಕೊಳ್ಳಿ ಹತ್ತಿ ಮೂಟೆ ಉರಿಯೋ ಶಕ್ತಿ ಇದೆ ಇನ್ಫ್ಲಮಬಲ್ ಇದೆ ನಿಜ ಉರಿಸುವ ಶಕ್ತಿ ಒಂದು ಕಿಡಿ ಅಗ್ನಿಗೆ ಇದೆ ಎಲ್ಲ ಇಷ್ಟು ಪದೇ ಪದೇ ಹೇಳ್ತೇನೆ ವಿಶ್ವಾಸ ಬರೋದಿಲ್ಲ ಜನರಿಗೆ ಸರ್ವ ಪಾಪ ಒಬ್ಬ ಸೂರ್ಯ ಉಂಟಾದರೆ ಕತ್ತಲೆಯಲ್ಲಿ ಹೇಗೆ ಹೋಗಿಬಿಡ್ತದೆ ಎಲ್ಲಿ ಹೋಯಿತು ನೀವು ತಮಟೆ ಹೊಡಿತಾ ಕೂತ್ಕೊಳ್ಳಿ ತನ್ನಷ್ಟಕ್ಕೆ ತಾನೇ ಹೋಗ್ತದೆ ಅದರಂತೆ ದೇ ದಯಾದೇವಿ ಕೇಳ್ತಾಳೆ ಅವರು ಪ್ರಪತ್ತಿ ಮಾಡಿದ್ದಾರೆ ಇಲ್ಲಿ ಬಂದಿದ್ದವರು ಅಪರಾಧ ಮಾಡಿರಬಹುದು ಒಂದು ಕಾಲದಲ್ಲಿ ಹಳೆ ರೆಕಾರ್ಡ್ ಯಾತಕ್ಕೆ ಹೇಳ್ತೀರಿ ಪ್ರಭು ಅವನಿಗೆ ಯೋಗಕ್ಷೇಮ ಗೊತ್ತಿಲ್ಲ ನೀವು ನೋಡ್ಕೊಳ್ತೀವಿ ಅಂತ ಹೇಳಿದ ಮೇಲೆ ಬಿಟ್ಟ ಅವನು ಆತ್ಮಾನಭಿಜ್ಞಂ ನೋತ್ತನೊನ್ ಮೇಲೆ ನೆನ್ನೆ ಎಲ್ಲ ಪಾಶುಗಳು ಆಡಬಾರ್ದು ಹೇಳಿದೆ ಗುಣಲವರಹಿತಂ ಮಾಂ ಗೊಪ್ತು ಕಾಮಾದಯೇ ತ್ವಂ ಗುಣಲವರಹಿತಂ ದೇವಸ್ಥಾನಕ್ಕೆ ಹೋದ್ರೆ ದೇವರು ಕೇಳ್ತಾರೆ ಎನ್ನ ಕೊಂಡು ಬಂದೀರ್ ಏನು ತಗೊಂಬಂದ್ರಿ ಊದ್ಗಡ್ಡಿ ತಂದಿದ್ದೀಯಾ ಕರ್ಪೂರ ತಂದಿದ್ದೀಯಾ ಅರ್ಚೆಗೆ ಪುಷ್ಪ ತಂದಿದ್ದೀಯಾ ತುಳಸಿ ತಂದಿದ್ದೀಯಾ ಅಯ್ಯೋ ನಮ್ಗೆ ಗೊತ್ತಿರಲಿಲ್ವಲ್ಲ ಸ್ವಾಮಿ ಸುಮ್ಮನೆ ಬಂದುಬಿಟ್ಟಿದ್ದೆ ದಯಾಳುವಾದ ಅರ್ಚಕರಿದ್ದರೆ ಪರವಾಗಿಲ್ಲ ಕೇಳೋದು ವಾಡಿಕೆ ಅಂತ ಕೇಳಿದ್ದೇನೆ ಯಾರೋ ತಂದಿದ್ದಾರೆ ತುಳಸಿ ಇದೆ ಪುಷ್ಪ ಇದೆ ಊದಿನ ಕಡ್ಡಿ ಇದೆ ಕರ್ಪೂರ ಇದೆ ನೈವೇದ್ಯಕ್ಕೆ ಫಲಗೆಲ್ಲ ಎಲ್ಲ ಇದೆ ನಿಮ್ಮ ಗೋತ್ರ ಸೂತ್ರ ಹೆಸರು ಹೇಳಿಬಿಟ್ರೆ ಸಾಕು ಇದು ಅರ್ಚನೆ ಮಾಡಿ ಫಲವನ್ನು ಕೊಡ್ತೇನೆ ನೀವು ತಗೊಂಡು ಹೋಗಿ ಅವರೇ ತೆಂಗಿನಕಾಯಿ ಹೋಳು ಗೀಳು ಎಲ್ಲ ಕೊಡ್ತಾರೆ ನೀವು ತಗೊಂಡು ಹೋದ್ರೆ ಮಾತ್ರ ಕೊಡಬೇಕು ಅಂತಿದ್ರೆ ಅದು ಅಂಗಡಿ ಆಗ್ತಿತ್ತು ಆವಾಗ ದೇವಸ್ಥಾನಕ್ಕೆ ಹಾಕ್ಬಿಡ್ತೀರಿ ದುಡ್ಡು ಕೊಟ್ಟು ಫಲ ತಗೊಳ್ಳೋದಿದ್ರೆ ಅದು ಅಂಗಡಿ ಭಗವಂತ ವ್ಯಾಪಾರಸ್ಥ ಅಲ್ಲ ದೇವಾಲಯ ವ್ಯಾಪಾರ ಕ್ಷೇತ್ರವಲ್ಲ ವೈಕುಂಠವೆಂಬುದು ಪರಿವರ್ತನ ಕ್ಷೇತ್ರವಲ್ಲ ಎನ್ನ ಗುಣವಿರಕೆ ಗುಣಲಬರಹಿತಮ್ಮಾಂ ಗೋಪ್ತು ಕಾಮಾದಯೇ ನನ್ನಲ್ಲಿ ಯಾವ ಯೋಗ್ಯತೆಯೂ ಇಲ್ಲ ಅಂತ ತಿಳ್ಕೊಂಡು ರಕ್ಷಿಸುವುದಕ್ಕೆ ಹೊರಟಿದ್ದೀಯ ತಾಯಿ ಅದು ನಿನ್ನ ದೊಡ್ಡತನ ನನ್ನ ಯೋಗ್ಯತೆ ನೋಡ್ತಾ ಇಲ್ಲ ಪರವತಿ ಚತುರೈಸ್ತೆ ವಿಭ್ರಮೈ ಶ್ರೀನಿವಾಸೇ ಶ್ರೀನಿವಾಸ ಪರವಶರಾಗಿದ್ದಾನೆ ನಿನ್ನ ವಿಭ್ರಮಗಳಿಂದ ನಿನ್ನ ಲೀಲೆಯಿಂದ ಎಲ್ಲೋ ನೋಡ್ತಾ ಇದ್ದಾನೆ ಬಹುಮತಿ ವಿಂದ ವಿಂದಸಿ ಶ್ರೀಧರಣ್ಯೋ ಇದು ಕೋರ್ಟ್ ಸೀನ್ ಇದು ಮೂವತ್ತೆರಡನೇ ಶ್ಲೋಕ ಆಗ ಭಗವಂತ ಮೆಲ್ಲಿಗೆ ದಯಾದೇವಿಯನ್ನು ಕರೆದು ಕಿವಿಯಲ್ಲಿ ಕೇಳಿದ ಅದು ಮುಂದಿನ ಶ್ಲೋಕ ಆ ಶ್ಲೋಕ ಬಿಡುವುದಕ್ಕೆ ಇಷ್ಟವಿಲ್ಲ ಏನು ಕೆಲಸ ಮಾಡಿಬಿಟ್ಟೆ ನೀನು ದಯೆ ಅವಾಂತರ ಮಾಡಿಬಿಟ್ಟೆ ಕೋರ್ಟಲ್ಲಿ ಅವರೆಲ್ಲ ಸುಮ್ಮನೆ ಇದ್ದಾರೆ ಶ್ರೀದೇವಿ ಭೂದೇವಿ ನೀಳಾದೇವಿ ಅವರಿಗಿಂತ ನೀ ದೊಡ್ಡವಳ ಅವನು ಬಿಟ್ಬಿಡು ಅಂತ ಅಂದ್ಬಿಟ್ರಿ ಮನಸ್ಸು ದಯೆಯಿಂದ ಕ್ಷಮಿಸು ಅಂದ್ಬಿಟ್ಟೆ ಬಿಟ್ಟುಬಿಟ್ಟೆ ಈಗ ಅವನಿಷ್ಟು ಬಾಕಿ ಇದೆಯಲ್ಲ ಕರ್ಮ ತೀರಿಸಬೇಕು ಅದನ್ನೇನು ಮಾಡುವುದು ಅದಕ್ಕೊಂದು ಉಪಾಯ ಹೇಳು ದಯಾದೇವಿ ಹೇಳಿದಳು ಅವನ ಬದಲು ನಾವೇ ಸಂಸಾರದಲ್ಲಿ ಇಳಿದು ನಾನಾ ಜನ್ಮಗಳನ್ನು ಎತ್ತಿಬಿಟ್ಟರೆ ನಾವು ಹೋದರೆ ಅದು ಲೀಲೆಯಾಗುತ್ತೆ ಅವನು ಮಾಡಿದರೆ ಕರ್ಮ ವಶದಿಂದ ಹಿಂಸೆ ಆಗುತ್ತೆ ಎಂಬುದಾಗಿ ಯಾವ ಯಾವ ಪಾಪಿ ಏನೇನು ಕರ್ಮ ಉಳಿಸಿಕೊಂಡಿರ್ತಾನೆಯೋ ಅವನು ಏನೇನು ಜನ್ಮಗಳನ್ನೆತ್ತಬೇಕೋ ಅದರ ಬದಲಾಗಿ ಭಗವಂತನು ಹಂಸ ಮತ್ಸ್ಯ ಕೂರ್ಮ ಅವತಾರಗಳನ್ನೆತ್ತಾನೆ ಅವತರಣ ವಿಶೇಷೈ ಆತ್ಮಲೀಲಾಪದೇಶೈ ಅವಮತಿಮನುಕಂಪೇ ಮಂದಚಿತ್ತೇಶು ವಿಂದನ್ ವೃಷಭಿಶಿಖರಿನಾಥ ತೊನ್ನಿದೇಶೇನ ನೂನಂ ಇದು ಬರೀ ಉತ್ಪ್ರೇಕ್ಷೆ ಅಲ್ಲ ನೂನಂ ಸತ್ಯ ಅಂದರು ಅವತಾರ ಎತ್ತುವುದೇ ಭಗವಂತ ನಮಗೋಸ್ಕರವಾಗಿ <coughs> ಭಜತಿ ಶರಣ ಭಾಜಾಂ ಭಾವಿನೋ ಜನ್ಮ ವೇದಾಂ ಅದಕ್ಕೆ ನಿನ್ನೆ ಬೇರೆ ಒಂದು ಉದಾಹರಣೆ ಸಬ್ಸ್ಟಿಟ್ಯೂಟ್ ಜಸ್ಟಿಸ್ಗೆ ಹೇಳಿದೆ ಇವತ್ತಿನ್ನೊಂದು ಉದಾಹರಣೆ ಹೇಳ್ತೇನೆ ಒಂದು ಕಾರ್ ವಿ ಕಾಲೇಜು ಇದೆ ಆರ್ ವಿ ಕಾಲೇಜ್ ಅಂತ ಕಾಲೇಜು ಅದರಲ್ಲಿ ಮೆಡಿಕಲ್ ಸೀಟು ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಸೀಟ್ ಕೊಡೋದು ಅಂತ ಮಾಡಿರ್ತಾರೆ board of directors exceptionally bright student coming from a very poor family ತುಂಬ ಬಡವ ನಿಮಗೆ ಗೊತ್ತು ಅಂತ ಇಟ್ಕೊಳ್ಳಿ ನಿಮ್ಮ ಕಾಲು ಹಿಡ್ಕೊಂಡ ಅವ್ರ ತಂದೆ ಬಂದು ಈ ಮಗು ಮೆಡಿಕಲ್ಲೇ ಓದಬೇಕು ಅಂತ ಆಸೆ ಪಡ್ತಾನೆ ಅವನು ಕೊಡೋದಕ್ಕೆ ನಮಗಲ್ಲಿ ಒಂದು ಪೈಸಾ ಕೂಡ ಇಲ್ಲ ಹತ್ತು ಪೈಸಾ ಕೂಡ ಇಲ್ಲ ಏನು ಮಾಡೋದು ನೀವು ನಿಮ್ಮ ಶಿಫಾರಸೆಲ್ಲ ಯೂಸ್ ಮಾಡಿದ್ರಿ ಕಮಿಟಿಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಇಲ್ಲಪ್ಪ ಅವರಿಗೆ ಅವಕಾಶ ಕೊಡುವುದಕ್ಕೆ ನಮ್ಮಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಸ್ವಲ್ಪ ನಮಗೆ ಸೌಲಭ್ಯ ಉಂಟು ಮೆಂಬರ್ಸ್ಗೆ ಅವನಿಗೆ ಹಾಗೆ ಸೀಟ್ ಕೊಟ್ಟು ಬಿಡೋಣ ಅದರಲ್ಲಿ ಪ್ರೆಸಿಡೆಂಟ್ರೋ ವೈಸ್ ಪ್ರೆಸಿಡೆಂಟ್ರೋ ಮತ್ತೊಬ್ಬರು ಯಾರೋ ಹೇಳಿದ್ರು ಎಲ್ಲರೂ ಉಂಟೇನ್ರಿ ಉಳಿದವರಿಗೆಲ್ಲ ನಾವು ಬಿಟ್ಟಿಲ್ಲ ಎಲ್ಲ ದೊಡ್ಡವ್ರ ಕಡೆ ತಗೊಂಡಿದ್ದೀವಿ ಸಣ್ಣವ್ರ ಕಡೆ ತಗೊಂಡಿದ್ದೀವಿ ಮೆಡಿಕಲ್ ಸೀಟ್ ಮಾತ್ರ ಬೇಕು ಹತ್ತು ಲಕ್ಷ ರೂಪಾಯಿ ಅಂದರೆ ಹೇಗೆ ಕೊಡೋದು ಅವನು ಕೊಡೋಕ್ಕಾಗಲಿಲ್ಲ ಅಂದರೆ ನೀವೇ ಕೊಡ್ರಿ ಅಂತ ಕೇಳುವಂತೆ ಯಾರೋ ಒಬ್ಬರು ಕೊಡಬೇಕು ನಿಮಗೆ ಕೃಪೆ ಇದ್ದರೆ ಅಪಡಿಯಾ ನಾವೇ ಕೊಡ್ಬೋದು ನಾನೇ ಕೊಡ್ತೇನೆ ಅಂತ ಕೊಟ್ಟು ಹಣವನ್ನು ಅವನಿಗೆ ಸೀಟ್ ಕೊಡಿಸುವಂತೆ ಈ ಸಬ್ಸ್ಟಿಟ್ಯೂಟ್ ಜಸ್ಟಿಸ್ಗೆ ಪಾಸಿಟಿವ್ ನೆಗೆಟಿವ್ ಎರಡು ಉದಾಹರಣೆ ಇದೆ ನೋಡಿ ಜೀವನದಲ್ಲಿ ಇದೆ ಇದು ತಾಯಿ ಹೇಳ್ತಾಳೆ ಮಗುವನ್ನು ತಂದೆ ಹೊಡೆಯುವಾಗ ಹೊಡೆಯೋದಿದ್ರೆ ನನಗೆ ನನ್ನ ಬೆನ್ನಿನ ಮೇಲೆ ಆ ಏಟನ್ನೆಲ್ಲ ಕೊಡಿ ನಾನು ತಾಳ್ಕೊಳ್ತೇನೆ ಅಂತ ಹೇಗೆ ಅಡ್ಡ ಬರ್ತಾಳೆಯೋ ಆಗ ತಂದೆ ಅಯ್ಯೋ ಅವನು ಹೊಡೆಯೋ ಹೋಗಿಲ್ಲ ನಿನ್ನೂ ಹೊಡೆಯೋ ಹೋಗಿಲ್ಲ ಅಂತ ವಿಧಿ ಇಲ್ಲದೆ ಹೇಗೆ ಕ್ಷಮಿಸ್ತಾನೆಯೋ ಈ ಕ್ಷಮೆ ಎಂಬುದು ಬಹಳ ದೊಡ್ಡ ಪ್ರಮೇಯವಪ್ಪ ಕೈ ಮುಗಿದು ಹೇಳ್ತೇನೆ ವೇದಾಂತದಲ್ಲಿ ಭಗವಂತನ ಕ್ಷಮೆ ಅವನ ದಯಾಗುಣ ಇದನ್ನು ನೀವು ಒಪ್ಪದೇ ಇದ್ರೆ ವೇದಾಂತ ಕೇಳಿ ಪ್ರಯೋಜನವಿಲ್ಲ ನಿಮಗೊಂದು ಸುಂದರ ಅವಕಾಶವನ್ನು ದೇವರು ಕೊಟ್ಟ ಬರೀ ವೇದಾಂತ ಕಾಲಕ್ಷೇಪವಾಗಿದ್ದರೆ ಇದು ಡ್ರೈ ಆಗಿರುತ್ತೆ ಅಂತ ನೀವು ಬರ್ತಾ ಇರಲಿಲ್ಲ ಅದಕ್ಕೆ ವೇದಾಂತ ದೇಶಗಳ ಹೆಸರನ್ನು ಹೇಳಿ ದಯಾ ಸ್ತೋತ್ರವನ್ನು ನೆಪ ಮಾಡಿರೋಣದ್ರಿಂದ ನಿಮಗೆ ಅದರಲ್ಲಿ ವಿಶ್ವಾಸ ಉಂಟಾಗಬೇಕು ದೇವರು ತುಂಬ ದೊಡ್ಡವನು ದೇವರಿಗಿಂತ ದಯೆ ದೊಡ್ಡದು ಅದು ಭಗವದ್ಗೀತೆಯಲ್ಲಿ ಕೂಡ ಅವತಾರದ ಸಂದರ್ಭವನ್ನು ಅವತಾರದ ಉದ್ದೇಶವನ್ನು ಅವತಾರದ ರೀತಿಯನ್ನು ಹೇಗೆ ವರ್ಣಿಸಿದ್ದಾನೆ ಅದನ್ನೆಲ್ಲ ನಿನ್ನೆ ಪೋಣಿಸಿ ಹೇಳಿದೆ ಪರಹಿತಮನುಕಂಪೆ ಭಾವಯಂತ್ಯಾಂ ಭವತ್ಯಾಂ ಮೂವತ್ತಾರನೇ ಶ್ಲೋಕ ಪರಿಹಾರ್ಧಂ ಶ್ರೀನಿವಾಸೋ ಲಲಿತ ರುಚಿಷು ಲಕ್ಷ್ಮೀ ಭೂಮಿ ನೀಳಾಸು ನೂನಂ ಪ್ರಥಯತಿ ಬಹುಮಾನಂ ತ್ವತ್ಪ್ರತಿ ಚಂದ ಬುದ್ಧ ಒಂದು ಕೋರ್ಟಲ್ಲಿ ಪ್ರಾಸಿಕ್ಯೂಷನ್ ಲಾಯರ್ ಇರ್ತಾರೆ ಸರ್ಕಾರಿ ವಕೀಲರು ಇವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಿರ್ತಾರೆ ಅಪರಾಧಿ ಕಡೆ ಯಾರಾದರೂ ಒಬ್ಬರು ಬಂದು ಅವನನ್ನು ಬಿಡಿಸಿದರೆ ಆ ವಕೀಲರಿಗೂ ಈ ವಕೀಲರಿಗೂ ಪ್ರೀತಿ ಇರೋದಿಲ್ಲ ಅಲ್ಲಿ ನಾನು ಶಿಕ್ಷೆ ಕೊಡಿಸ್ಬೇಕು ಅಂತಿದ್ದೆ ಬಿಡಿಸಿಬಿಟ್ರಲ್ರಿ ನೀವು ಒಬ್ರೊಬ್ರು ಕೈ ಕುಲುಕಬೇಕು ಕುಲುಕ್ತಾರೆ ಆದರೆ ಬೇರೆ ಸಂದರ್ಭ ನೋಡಿ ಒಬ್ಬರು ಕಾಲು ಹಿಡಿದು ಒಬ್ಬರು ಎಳೆಯುವುದನ್ನು ನೋಡ್ತಾರೆ ಮನುಷ್ಯ ಲೋಕದಲ್ಲಿ ಇಲ್ಲಿ what is at stake is a soul's future ಒಂದು ಆತ್ಮನ ಭವಿತವ್ಯ ಅವನು ನರಕಕ್ಕೆ ಹೋಗ್ಬಿಟ್ರೆ ಏನು ಗತಿ ಒಬ್ಬ ಒಳ್ಳೆಯ ಚೇತನನನ್ನು ಒಬ್ಬ ಕಣ್ಣೀರು ಹಾಕಿ ದುಃಖಪಟ್ಟರು ಭಗವಂತನಿಗೆ ಆನಂದಮಯತ್ವವೆಂಬುದು ಹೋಗಿಬಿಡ್ತದೆ ತನ್ನ ಮಕ್ಕಳೆಲ್ಲ ಚೆನ್ನಾಗಿರಬೇಕಂತಾನೆ ನಿಮ್ಮ ನಿಮ್ಮ ಮನೆಯಲ್ಲಿ ನೋಡಿಕೊಳ್ಳಿ ಒಬ್ಬ ಮಗ ಹತ್ತಿರವೇ ಇರ್ತಾನೆ ಅವನಿಗೆ ಬರೀ ಒಂದು ಎರಡು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಎಲ್ಲೋ ಕೂಲಿ ಮಾಡ್ತಾನೆ ಮೂಟೆ ಹೊಡ್ತಾನೆ ಇನ್ನೊಬ್ಬ ಐದು ಲಕ್ಷ ಡಾಲರ್ ಸಂಪಾದನೆ ಮಾಡ್ತಾನೆ ಅಮೇರಿಕಾದಲ್ಲಿ ಅವನಿಗೆ ಸಂಬಳ ಹೆಚ್ಚು ಬರೋದಿಲ್ಲ ಕಷ್ಟಪಡ್ತಾನೆ ಅವನ ಮೇಲೆಯೇ ನೀವು ತುಂಬ ದಯ ಪಡ್ತೀರಿ ಪದೇ ಪದೇ ಮಗ ಫೋನ್ ಮಾಡ್ತಾನೆ ನೀವು ಹೇಗಿದ್ದೀನಿ ಇದ್ದೀನಪ್ಪ ಯಾಕೆ ರಾಗ ಎಳಿತೀಯಲ್ಲ ಇಲ್ಲ ಕಾಣೋ ಈ ಮಗುವಿಗೆ ಒಳ್ಳೆ ಕೆಲಸ ಆಗಲಿಲ್ಲಪ್ಪ ಮನುಷ್ಯ ಸ್ಥಿತಿ ಹೇಗಿರುತ್ತೆ ನೋಡಿ ಕಷ್ಟಪಡುವವರ ಬಗೆಗೆ ದುರ್ಬಲಕೆ ಬಲರಾಮ್ ಹೇಳಿದ್ರೆ ಅವರು ತುಳಸಿದಾಸರು ಯಾರು ದೀನರು ದರಿದ್ರರು ದಲಿತರು ಕಷ್ಟದಲ್ಲಿರೋರು ಆಪನ್ನಾರ್ತಿ ಪ್ರಶಮನ ವಿಧವು ಬದ್ಧ ದೀಕ್ಷಸ್ಯ ವಿಷ್ಣೋ ಆ ಚಕ್ಷುಸ್ವಾಂ ಸಹಚರೀಂ ಲಕ್ಷ್ಮೀ ದೇವಿಗೆ ಆಪನ್ನಾರ್ತಿ ಪ್ರಶಮನ ವಿಧವು ಆಪತ್ತಿನಲ್ಲಿರುವವನ ಆ ದುಃಖವನ್ನು ಪರಿಹರಿಸುವುದರಲ್ಲಿ ಬದ್ಧ ದೀಕ್ಷಸ್ಯ ವಿಷ್ಣೋ ದೀಕ್ಷೆ ಕಟ್ಕೊಂಡಿರುವ ಭಗವಂತನಿಗೆ ಆಚಕ್ಯಸ್ತ್ವ ಪ್ರಿಯ ಸಹಚರಿ ಲಕ್ಷ್ಮೀ ತಾಯಿ ನೀನು ತುಂಬ ಪ್ರಿಯ ಸಹಚರಣಿ ಸಹಧರ್ಮಚರಿ ಭವ ಸಹಧರ್ಮಚರಿ ತವ ಗೆಜ್ಜೆ ಕಟ್ಕೊಂಡು ಲಕ್ಷ್ಮೀ ದೇವಿ ಅವಳೇ ದಯಾ ಸ್ವರೂಪಿಣಿ ಅವಳಿಗ ಮೇಲೆ ಭೂದೇವಿ ಅವಳಿಗ ಮೇಲೆ ನೀಳಾದೇವಿ ಅವಳಿಗ ಮೇಲೆ ಈ ದಯಾದೇವಿ ಆದ್ದರಿಂದ ಇಲ್ಲಿ ಪ್ರಾಸಿಕ್ಯೂಷನ್ ಮತ್ತು ಡಿಫೆಂಡೆಂಟ್ ಈ ಲಾಯರ್ಸ್ನಲ್ಲಿ ಜಗಳವಿಲ್ಲ ದಯಾದೇವಿ ಗೆದ್ದು ಬಿಟ್ಲು ಭಗವಂತ ಸೋತು ಬಿಟ್ಟ ನಕ್ಕು ಬಿಟ್ಟ ಸಭಾಸದರೆಲ್ಲ ಚಪ್ಪಾಳೆ ಹಾಕಿದರು ಜೂಡಿವರೆಗೂ ಸಂತೋಷ ಸಂತೋಷವಾಯಿತು ಸ್ವಾಮಿ ನಾವು ಧರ್ಮಶಾಸ್ತ್ರ ನೋಡಿ ಇಷ್ಟೆಲ್ಲ ಅಪರಾಧ ಮಾಡಿದ್ದವನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದೆವು ಹೇಳಿದ್ಲೇ ಇದ್ರೆ ಯಾಕ್ರಿ ಶಾಸ್ತ್ರ ಗೊತ್ತಿಲ್ಲ ನೀವೇ ತರಾಟೆ ತಗೊಳ್ತಾ ಇದ್ರಿ ಅಂತ ಹೇಳಿದ್ವಿ ಹೊರತು ಅವನಿಗೆ ಶಿಕ್ಷೆ ಆಗಬೇಕು ಅಂತ ನಮಗೂ ಬರಲಿಲ್ಲ ಅಂತೂ ಅವನಿಗೆ ಉಳಿಗಾಲವಾಯಿತು ಶ್ರೀದೇವಿ ಭೂದಿಯರು ಬಂದು ದಯಾದೇವಿಯನ್ನು ಕೈಕುಲುಕಿ ಅಮ್ಮ ನೀ ಸಭೆಗೆ ಬಂದದ್ರಿಂದ ಈ ಜೀವಾತ್ಮನ ಪ್ರಾಣ ಉಳಿಯಿತು ತಾಯಿ ಪರಹಿತಮನುಕಂಪೆ ಭಾವಯಂತ್ಯಾಂ ಭವತ್ಯಾಂ ದಯಾ ಸ್ವಭಾವವೇ ಹಾಗೆ ತನ್ನ ಕಷ್ಟ ನೋಡಿ ಪರಹಿತಮನುಕಂಪೆ ಇನ್ನೊಬ್ಬರ ಹಿತವನ್ನು ನೋಡುವ ತಾಯಿ ನೀನು ಅದನ್ನೇನು ಇಲ್ಲಿ ಅನುಷ್ಠಾನ ಮಾಡಿ ತೋರಿಸಿದ ಮೇಲೆ ಸ್ಥಿರ ಹಾರ್ದಂ ಶ್ರೀನಿವಾಸೋ ದಧಾನ ಅದನ್ನು ಲೊಟಕತಾ ಕೊಟ್ಟನೇನು ಕ್ಷಮೆಯನ್ನು ಭಗವಂತ ಮಾಫಿ ಮಾಡುವುದನ್ನು ಆರ್ಧಂ ಹೃದಯಪೂರ್ವಕವಾಗಿ ಒಮ್ಮೆ ಕ್ಷಮಿತೋಂ ಕ್ಷಮಿತೋಂ ಕ್ಷಮಿತೋಂ ಕ್ಷಮಿಸಿದ್ದೇನಪ್ಪ ಅಂತ ಹೇಳಿದಾಗೆ ಲಲಿತ ರುಚಿಷು ಲಕ್ಷ್ಮೀ ಭೂಮಿ ಸುನೂನಂ ಅವರ ಮುಖದಲ್ಲಿಯೂ ಕಾಂತಿ ಉಂಟಾಯಿತು ಭೂಮಿ ಇಳೆಯರಲ್ಲಿ ಪ್ರಥಯತಿ ಬಹುಮಾನಂ ಛಂದ ಬುದ್ಧ ಅಮ್ಮ ನೀ ಕಿರಿಯ ಹೆಂಡತಿ ಭಗವಂತನಿಗೆ ಎಷ್ಟು ಸ್ವತಂತ್ರ ಬುದ್ಧಿಯಿಂದ ಅಪರಾಧಿಯನ್ನು ಕಾಪಾಡಿಬಿಟ್ಟಲ್ಲ ಅಂತ ಅವರು ಪ್ರೀತಿಯ ಕಣ್ಗಳಿಂದ ನಿನ್ನನ್ನು ನೋಡ್ತಾರೆ ನಿನ್ನನ್ನು ಬಹುಮಾನ ಮಾಡ್ತಾರೆ ಇದು ಎಲ್ಲರಿಗೂ ಒಪ್ಪಿಗೆ ಆಗುವಂತಹ ತೀರ್ಮಾನವಾಯಿತು ದಯಾದೇವಿಯ ಕೃಪೆಯಿಂದ ಇಲ್ಲಿ ವಿಭೀಷಣನ ಪ್ರಸಂಗ ನಡೆಸ್ಕೋಬೇಕು ಸ್ವಲ್ಪ ಅವಕಾಶ ಸಿಕ್ಕರು ರಾಮಾಯಣಕ್ಕೆ ಓಡ್ಬಿಡ್ತೀರಿ ಅಂತ ನನಗೆ ಕೆಟ್ಟ ಹೆಸರು